ದಮಯಂತಿ ತನ್ನ ಗಂಡನನ್ನು ಪತ್ತೆ ಮಾಡುವುದಕ್ಕೆ ಈ ಒಂದು ಉಪಾಯವನ್ನು ಮಾಡ್ತಾಳೆ ಕೆಲವು ಶ್ಲೋಕಗಳನ್ನು ಬರೆದು ತನ್ನ ಆಸ್ಥಾನ ಪಂಡಿತನ ಕೈಯಲ್ಲಿ ಕೊಟ್ಟು ನೀನು ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಈ ಶ್ಲೋಕವನ್ನು ಹೇಳು ನಿನಗೆ ಎಲ್ಲಿ ಅನುಮಾನ ಬರುತ್ತೆಯೋ ನಳ ಇರಬಹುದು ಅಂತ ಅನಿಸುತ್ತೋ ರೂಪಾಂತರದಲ್ಲಿ ವೇಷಾಂತರದಲ್ಲಿ ಅಲ್ಲಿ ಈ ಶ್ಲೋಕಗಳನ್ನು ಹೇಳು ಕೂಟ ಶ್ಲೋಕ ಇದಕ್ಕೆ ಎಲ್ಲಿ ಬದಲು ಸಿಗ್ತದೆಯೋ ಜವಾಬು ಹೇಳ್ತಾನೆಯೋ ಯಾವನು ಹೇಳ್ತಾನೆಯೋ ಅವನನ್ನು ಕುರಿತು ಮಾತನಾಡಿಸಿ ಈ ಶ್ಲೋಕ ನೀನು ಏನು ಅರ್ಥವಾಯಿತು ಜಾತಿಗೆ ಈ ರೀತಿ ಮಾಡ್ತಾ ಇದ್ದೀಯ ಅಂತ ತಿಳ್ಕೊಂಡು ಅವನ ಸಮಾಚಾರವನ್ನು ತಂದು ಹೇಳಬೇಕು ಅಂತ ಅನೇಕ ಕಡೆಗಳಲ್ಲಿ ಸಮಾಚಾರವನ್ನು ಕಳಿಸ್ತಾಳೆ ಈ ಒಬ್ಬ ಬ್ರಾಹ್ಮಣ ಪರನಾದನೆಂಬುವನು ಎಲ್ಲ ಕಡೆ ಸುತ್ತಾನೆ ಈ ಶ್ಲೋಕ ಹೇಗಿತ್ತು ಇದು ದಮಯಂತಿ ಬರೆದಿದ್ದ ಶ್ಲೋಕ ಅದಕ್ಕೆ ಒಂದು ಊರಲ್ಲಿ ಮಾತ್ರ ಋತುಪರ್ಣನ ಊರಲ್ಲಿ ರಹಸ್ಯದಲ್ಲಿ ಅಡಗಿಕೊಂಡಿದ್ದವನು ಅವನು ಮಾತ್ರ ಉತ್ತರವನ್ನು ಹೇಳ್ತಾನೆ ಅಲ್ಲಿಗೆ ಕಥೆ ಮತ್ತೆ ಜೋಡಿಸಿಕೊಳ್ಳುತ್ತೆ ದಮಯಂತಿ ಒಗಟೇ ಕೊಟ್ಟ ಶ್ಲೋಕ ಯಾವುದು ಕೊನುತ್ವಂ ಕಿತವಚ್ಛಿತ್ವ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ ಉತ್ಸೃಜ್ಯ ವಿಪಿನೇ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯಾಂ ಸಾ ವೈ ಯಥಾ ತ್ವಯಾ ದೃಷ್ಟ ತಥಾಸ್ತೆ ತತ್ಪ್ರತೀಕ್ಷಿಣೀ ದಹ್ಯಮಾನಾ ಭೃಶಂಬಾಲ ವಸ್ತ್ರಾರ್ಧೇನಾಭಿಸಂವೃತ ತಸ್ಯಾರುದತ್ಯಾ ಸತತಂ ತೇನ ಪಾರ್ಥಿವ ಪ್ರಸಾದಂ ಕುರುವೈ ವೀರ ಪ್ರತಿವಾಕ್ಯಂ ದದಸ್ವಚ ಇದು ಒಂದು ಗುಚ್ಛ ವಾಯುನಾ ಹಿ ವನಂ ದಹತಿ ಪಾವಕಃ ಭರ್ತವ್ಯ ಆರಕ್ಷಣೀಯಾಚ ಪತ್ನಿ ಪತ್ಯಾ ಹಿ ಸರ್ವದಾ ತನ್ನಷ್ಟಂ ಉಭಯಂ ಕಸ್ಮಾತ್ ಸತಸ್ತವ ಖ್ಯಾತಃ ಪ್ರಾಜ್ಞಃ ಕುಲೀನಶ್ಚ ಸ ಅನುಕ್ರೋಶಶ್ಚ ಭವಾನ್ ಸದಾ ಸಂವೃತ್ತೋ ಶಂಕೆ ಮದ್ಭಾಗ್ಯ ಸಂಶಯಾತ್ ಮಯಿ ನರರ್ಷಭ ನಾನುಶಂಶಂ ಪರೋ ಧರ್ಮ ತತ್ತಯೇವ ಮಯಾ ಶ್ರುತಃ ಇದು ಆರು ಶ್ಲೋಕ ಇದು ದಮಯಂತಿ ಸ್ವಯಂ ಕವಯಿತೆಯಾಗಿ ಬರೆದದ್ದು ಇದರ ಅರ್ಥ ನೋಡಿ ಇದರಲ್ಲಿ ನಳನ ಹೆಸರಿಲ್ಲ ಎಲ್ಲವೋ ವಂಚಕನೇ ಎಲ್ಲೋ ಧೂರ್ತನೇ ಜೋಜಾಟ ಮಾಡುವವನೇ ಕೊನುತ್ವಂ ಕಿತವ ಹೇ ವಂಚಕ ಚಿತ್ವಾ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ ನಾನು ಹುಟ್ಟಿದ್ದ ವಸ್ತ್ರವನ್ನು ಅರ್ಧವನ್ನು ಛೇದಿಸಿಕೊಂಡು ಎಲ್ಲಿಗೆ ಹೋದ ನೀನು ಉತ್ಸೃಜ್ಯ ವಿಪಿನೆ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯಾ ನಿನ್ನಲ್ಲೇ ಪ್ರಾಣವಿಟ್ಟಿದ್ದ ಪತ್ನಿಯನ್ನು ಮಲಗಿದ್ದವಳನ್ನು ವಂಚಿಸಿ ಏ ಮಾರಿಸಿ ಬಿಟ್ಟು ಹೋದಿಯಲ್ಲ ಇದು ನ್ಯಾಯವೇ ಧರ್ಮ ತಿಳಿದವನು ಮಾಡುವ ಕೆಲಸವೇ ನೀನು ಆ ಕಡೆ ಹೋದ ಮೇಲೆ ನೀನು ಬಿಟ್ಟು ಹೋದ ಪತ್ನಿ ಹೇಗಿದ್ದಾಳೆ ಅಂದರೆ ಸಾವೈ ತ್ವಯಾ ತ್ವಯ ದೃಷ್ಟ ತಥಾಸ್ತೆ ತ್ವತ್ ಪ್ರತೀಕ್ಷಿಣಿ ಗಂಡ ಹೋದ್ರೆ ಹೋಗಲಿ ತಿನ್ನೊಂದು ಮದುವೆ ಮಾಡಿಕೊಳ್ಳಿಲ್ಲ ನಿನ್ನನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾಳೆ ಅವಳು ತನ್ನ ನಡತೆಯಲ್ಲಿ ವಿಚಾರದಲ್ಲಿ ಆಚಾರದಲ್ಲಿ ಕೊಂಚವೂ ವ್ಯತ್ಯಾಸವಾಗಿಲ್ಲ ದಹ್ಯಮಾನ ಭೃಷಂಬಾಲ ಚಿಕ್ಕ ವಯಸ್ಸಿನ ಹುಡುಗಿ ಒಳಗಡೆಯೇ ಸುಡ್ತಾ ಇದೆ ವಿಯೋಗವೆಂಬುದು ನಿನ್ನ ನಗಲಿಕೆ ಎಂಬುದು ವಸ್ತ್ರಾರ್ಧೇನ ಅಭಿಸಮೃತ ಆ ಇನ್ನರ್ಧ ವಸ್ತ್ರವನ್ನೇ ನೀ ಬಿಟ್ಟು ಹೋದದ್ದನ್ನೇ ಸದಾ ಉಟ್ಕೊಂಡಿರ್ತಾಳೆ ತಸ್ಯಾರು ದತ್ಯ ಸತತಂ ತೇನ ಶೋಕೇನ ಪಾರ್ಥಿವ ಸರ್ವದಾ ನಿನ್ನನ್ನೇ ನೆನೆಸಿಕೊಂಡಳ್ತಾ ಇದ್ದಾಳೆ ಪ್ರಸಾದಂ ಕುರು ವೈವೀರ ಪ್ರತಿವಾಕ್ಯಂ ಸ್ವಚ ಅವಳಿಗೆ ಪ್ರಸಾದವನ್ನು ಮಾಡು ಪ್ರಸನ್ನನಾಗು ಒಂದು ಉತ್ತರವನ್ನು ಕೊಡು ವಾಷಾ ಪುಣ್ಯಮವಾಪ್ನು ಈ ರಾಮಾಯಣದಲ್ಲಿ ಹೇಳಿದ ಹಾಗೆ ಎರಡನೇದು ಒಕಟೆ ವಾಯುನಾಧೂಯಮಾನೋ ಹಿ ವನಂ ದಹತಿ ಪಾವಕಃ ಅಗ್ನಿ ಎನ್ನುವುದು ಸಣ್ಣದಾಗಿರ್ಬೋದು ಕಿಡಿ ಗಾಳಿ ಜೋರಾಗಿ ಬೀಸಿದರೆ ಒಂದು ಕಿಡಿ ಇಡೀ ಕಾಡನ್ನೇ ಸುಡಬಹುದು ದಿಢೀರಂತೆ ಯಾಕೆ ಈ ಮಾತು ನಡುವೆ ಅಂತ ಹೇಳಿದರೆ ಇವತ್ತು ನೀನು ಕ್ಷೀಣನಾಗಿರಬಹುದು ರಾಜ್ಯಭೋಗ ಕೋಶ ಇಲ್ಲದೆ ಆದರೆ ನಿನ್ನಲ್ಲಿ ತೇಜಸ್ಸಿದೆ ಮತ್ತು ದೇವತೆಗಳ ಕೃಪೆ ಎಂಬುವ ಒಂದು ಗಾಳಿ ಬೀಸಿದರೆ ಮತ್ತೆ ರಾಜ್ಯವನ್ನು ಪಡೆಯಬಹುದು ಎಂಬ ಆಶ್ವಾಸನೆ ಒಬ್ಬ ಗಂಡನಿಗೆ ಪತ್ನಿಗಿಂತ ಹಿತವಾದ ಮಿತ್ರ ಇಲ್ಲ ಪತ್ನಿಗಿಂತ ಹಿತವಾದ ಒಬ್ಬ ಸಾರಥಿ ಇಲ್ಲ ಪತ್ನಿಗಿಂತ ಮಿತವಾದಂತಹ ಪ್ರಧಾನಿ ಇಲ್ಲ ಬಂಧುವಿಲ್ಲ ವಾಯು ಇದು ನೋಡಿ ಎಂಥ ಆಪ್ಯಾಯವಾದ ಮಾತು ಇಂಥ ಒಳ್ಳೆಯ ಮಾತನ್ನು ದಮಯಂತಿಯನ್ನು ಬಿಟ್ಟರೆ ಬೇರೆ ಯಾರು ಹೇಳಿರ್ಬೋದು ನಳನಿಗೆ ವಾಯುನ ಹಿ ವನಂ ದಹತಿ ಪಾವಕಃ ಭರ್ತವ್ಯ ರಕ್ಷಣೀಯ ಚ ಪತ್ನಿ ಪತ್ಯಾಹಿ ಸರ್ವದಾ ಆದರೆ ನೀವು ಮಾಡಬೇಕಾದ್ದು ಓಡಿ ಹೋದದ್ದಲ್ಲ ತಪ್ಪು ಮಾಡಿದ್ದು ಕೆಲಸ ಎಂಥ ಆಪತ್ತಿನಲ್ಲಿಯೂ ಹೆಂಡತಿಯನ್ನು ನೀನು ರಕ್ಷಿಸಬೇಕು ರಕ್ಷಿಸಬೇಕಾದವಳು ಅದಕ್ಕೆ ಭಾರ್ಯ ಭರಿತವ್ಯ ನೀನು ಭರ್ತಾ ಭರಿಸಬೇಕಾದವನು ತನ್ನಷ್ಟಮ್ಮು ಉಭಯಂಕಸ್ಮಾತಿ ಧರ್ಮಜ್ಞಶ ತತಸ್ತವ ಧರ್ಮವನ್ನು ತಿಳಿದ ನಿನಗೆ ಒಳ್ಳೆ ಕಾಲ ಬರ್ತದೆ ಅನ್ನೋದು ಹೋಯಿತು ಹೆಂಡತಿಯನ್ನು ನಡುರಾತ್ರಿಯಲ್ಲಿ ಕಾಡಲ್ಲಿ ಬಿಟ್ಟು ಹೋಗಿದ್ದು ತಪ್ಪು ಅನ್ನೋದು ಮರೆತು ಹೋಯಿತು ಧರ್ಮ ತಿಳಿದವನು ಇಂಥ ಧರ್ಮವನ್ನು ಮಾಡಬಹುದೇ ಖ್ಯಾತಃ ಪ್ರಾಜ್ಞಃ ಕುಲೀನಶ್ಚ ಸಾನುಕ್ರೋಧಶ್ಚ ಭವಾನ್ ಸದಾ ಲೋಕದೆಲ್ಲ ನಿನ್ನನ್ನು ಕೇಳಿದ್ದಾರೆ ಕೀರ್ತಿ ಇದೆ ಪ್ರಾಜ್ಞನಾಗಿದ್ದೀಯೇ ಸತ್ಕುಲದಲ್ಲಿ ಹುಟ್ಟಿದ್ದೀಯೇ ಕರುಣಾಶಾಲಿಯಾಗಿದ್ದೀಯೇ ಹೆಂಡತಿಯನ್ನೇ ಬಿಟ್ಟು ಹೋಗಬಹುದೇ ಸಂವೃತ್ತೋ ನರನುಕ್ರೋಶಃ ಶಂಕೆ ಮದ್ಭಾಗ್ಯ ಸಂಶಯಾತ್ ಅಥವಾ ಯಜಮಾನ್ರೇ ನಳು ಮಹಾರಾಜರೇ ನಿಮ್ಮನ್ನು ನಾನು ಬೈತಾ ಇಲ್ಲ ಹೆಂಡತಿ ಆದರೂ ಗಂಡನ ಬೈಬೋದೇ ನನಗೇ ತಿರುಗಿಸಬೇಡಿ ಆದರೆ ನನ್ನ ಭಾಗ್ಯ ಕ್ಷೀಣವಾದ್ದರಿಂದ ಪ್ರಾಯಶಃ ನಿಮಗೆ ನಮ್ಮಲ್ಲಿ ಕರುಣೆಯೂ ಹೋಗಿರ್ಬೋದು ನಿಮ್ಮ ತಪ್ಪಲ್ಲ ನನ್ನ ಭಾಗ್ಯವೈಷಮ್ಯ ನರ ನರವ್ಯಾಘ್ರ ದಯಾಮಯಿ ನರಋಷಭ ನಾನು ಏನೇ ತಪ್ಪು ಮಾಡಿದರೂ ನನ್ನನ್ನು ಮನ್ನಿಸಬೇಕು ಆನುಶಂಸ್ಯಂ ಪರೋ ಧರ್ಮ ಏವ ಮಯ ಶ್ರುತಃ ಇನ್ನೊಬ್ಬರು ಕಷ್ಟಪಡುವುದನ್ನು ಕಂಡರೆ ಅಯ್ಯೋ ಎಂಬುದಾಗಿ ಕರುಣೆ ತೋರಿಸುವುದು ಅದಕ್ಕಿಂತ ಮೇಲ್ಪಟ್ಟ ಧರ್ಮ ಇಲ್ಲ ಅಂತ ನೀವೇ ಹಲವು ಸಲ ಹೇಳ್ತಾ ಇದ್ರಿ ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಇದು ಆರು ಶ್ಲೋಕಗಳು ಇದರಲ್ಲಿ ಕೊನೆಯ ಶ್ಲೋಕ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಸೀತಾದೇವಿ ಕೂಡ ರಾಮನಿಗೆ ಹನುಮಂತನ ಮೂಲಕ ಹೇಳಿ ಕಳಿಸುವ ಅದೇ ಶ್ಲೋಕ ಆ ಪರೋ ಧರ್ಮ ತ್ವತ್ತಯೇವಿ ಮಯಾಶ್ರುತ ಅಂದರೆ ರಾಮಾಯಣಕ್ಕಿಂತ ಹಳೆಯ ಕಥೆ ನಳ ಮಹಾರಾಜನ ಕಥೆ ಆ ಶ್ಲೋಕ ಪರಂಪರೆಯಲ್ಲಿ ಹೀಗೆ ಬಂದು ಸೇರಿಕೊಂಡಿತು ಇದು ಎಲ್ಲೆಲ್ಲಿಯೋ ಹೋದ ಈ ಬ್ರಾಹ್ಮಣ ಅಲ್ಲಲ್ಲಲ್ಲಲ್ಲಿ ಅಲ್ಲಲ್ಲಿ ಹೇಳ್ತಾ ತುಂಬ ನಿರಾಶನಾಗಿ ಕೊಯ್ಯಗೆ ಅಯೋಧ್ಯ ಪಟ್ಟಣಕ್ಕೆ ಬಂದ ಅಯೋಧ್ಯ ಪಟ್ಟಣಕ್ಕೆ ಬಂದರೆ ಅಡ್ಡಮೋರಿಯ ಡೊಂಕು ಮೂಗಿನ ಗಂಟು ಶರೀರದ ಗೊಜ್ಜು ಗೊರಲಿನ ಯಾವನೋ ಒಬ್ಬ ಅಶ್ವಶಾಲೆಯ ಬಾಗಿಲಲ್ಲಿ ಕೂತ್ಕೊಂಡು ಸುಮ್ಮನೆ ಕಣ್ಣೀರು ಹಾಕ್ತಾ ಇದ್ದ ಅವನನ್ನು ನೋಡಿದ ನಳ ಮಹಾರಾಜ ಇರಲಿಕ್ಕಿಲ್ಲ ವೇಷ ನೋಡಿದರೆ ಅದರ ಸರ್ವದಾಳ್ತಾ ಕೂತಿರ್ತಾನೆ ಅಂತ ಅಲ್ಲಿದ್ದವ್ರನ್ನೆಲ್ಲ ಯಾವನಿವನು ಎಲ್ಲಿಂದ ಬಂದ ಯಾತಕ್ಕೆ ಹೀಗಿರ್ತಾನೆ ಅಂತ ಕೇಳಿದಾಗ ಯಾರೂ ಗೊತ್ತಿಲ್ಲ ನಳ ಮಹಾರಾಜನ ಸಾರಥಿಯಾಗಿದ್ದವನಂತೆ ಏನೋ ಕೆಟ್ಟ ಕಾಲ ಯಜಮಾನರ ಜೊತೆ ಇದ್ದಿದ್ದೆಲ್ಲ ನೆನಪಾಗಿರಬೇಕು ಹೊಳ್ತಾ ಇದ್ದಾನೆ ಇನ್ಮೇಲೆ ಸ್ವಲ್ಪ ಅನುಮಾನ ಹೆಚ್ಚಾಯಿತು ನೋಡೋಣ ಇವನೇ ಇರ್ಬೋದು ಒಂದು ವೇಳೆ ವೇಷಾಂತರದಲ್ಲಿ ಅಂತ ದಮಯಂತಿ ಬರೆದುಕೊಟ್ಟ ಕೊಟ್ಟ ಶ್ಲೋಕಗಳನ್ನು ಅವನೆದುರಿಗೆ ಹೇಳಲಾಗಿ ಅದನ್ನು ಕೇಳಿ ಚಕಿತನಾಗಿ ಎದ್ದು ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾ ನಳ ಮಹಾರಾಜ ವೇಷದಲ್ಲಿದ್ದವನು ದಿಢೀರೆಂಬುದಾಗಿ ತಾನೂ ಒಂದು ಐದು ಶ್ಲೋಕಗಳನ್ನು ಮಾಡಿ ನನಗೆ ಯಾವಳು ಈ ಪದ್ಯಗಳನ್ನು ಇಲ್ಲಿ ಹೇಳು ಊರೂರಲ್ಲಿ ಅಂತ ಹೇಳಿ ಕಳಿಸಿದ್ಲೋ ಅವಳೆದ್ರೆ ಈ ಶ್ಲೋಕವನ್ನು ಹೇಳು ಎಂಬುದಾಗಿ ನಳಮಹಾರಾಜ ಆ ಕುರೂಪಿ ವೇಷದಲ್ಲಿ ಹೇಳಿ ಕಳಿಸ್ತಾನೆ ಆ ಶ್ಲೋಕಗಳು ಹೀಗಿವೆ ವೈಷಮ್ಯಮಪಿ ಸಂಪ್ರಾಪ್ತ ಗೋಪಾಯಂತೆ ಕುಲಸ್ತ್ರೀಯ ಆತ್ಮಾನಂ ಆತ್ಮನ ಸತ್ಯೋ ದತ್ಸ್ವರ್ಗೋ ನ ಸಂಶಯ ರಹಿತ ಭರ್ತೃವಿಶ್ಚವ ನ ಕುಪ್ಯಂತಿ ಕದಾಚನ प्राणां चारित्रकवचान् धारयन्त्यवरस्त्रियः विषमस्थेन मूढेन परिभ्रष्टसुखेन च यत्साथेन परित्यक्तः तत्र न क्रोद्धुमर्हति प्राणयात्रां परिप्रेप्सोः शकुनैः हृतवाससः आदिभिर्दह्यमानस्या श्यामा न क्रोद्धुमर्हति सत्कृता असत्कृता वापि पतिं दृष्ट्वा तथागतं भ्रष्टराज्यं श्रियाहीनं क्षुधितं व्यसनाप्लुतः ಈ ಶ್ಲೋಕ ಓದುವುದಕ್ಕೆ ನಮಗೆ ತುಂಬ ಕಷ್ಟವಾಗುತ್ತೆ ಶೃಂಗಾರ ಅಂದರೆ ಎಷ್ಟು ಇದೆ ನೋಡಿ ಇದರಲ್ಲಿ ಮೊದಲನೇದು ಜನರಲ್ ಎಲ್ಲ ಸ್ತ್ರೀಯರಿಗೆ ಒಪ್ಪುವಂತಹ ಒಂದು ಮಾತು ವೈಷಮ್ಯಮಿ ಸಂಪ್ರಾಪ್ತ ಐಶ್ವರ್ಯ ಬರ್ತದೆ ಹೋಗ್ತದೆ ಭೋಗ ಇರ್ತದೆ ಹೋಗ್ತದೆ ರೂಪ ಇರ್ತದೆ ಹೋಗ್ತದೆ ಆರೋಗ್ಯ ಇರ್ತದೆ ಹೋಗ್ತದೆ ವಿಷಮಾವಸ್ಥೆ ಅನ್ನೋದು ಬರುತ್ತೆ ಜೀವನದಲ್ಲಿ ಸಂಪ್ರಾಪ್ತ ಗೋಪ ಎಂತೆ ಕುಲಸ್ತ್ರೀಯ ಕುಲಸ್ತ್ರೀಯರು ಚಾರಿತ್ರವನ್ನೇ ಬಿಡುವುದಿಲ್ಲ ಮರ್ಯಾದೆಯೇ ಬಿಡುವುದಿಲ್ಲ ಚಾರಿತ್ರವೊಂದೇ ಇರ್ತದೆ ಆತ್ಮಾನಂ ಆತ್ಮನಾ ಸತ್ಯೋ ಜಿತ ಸ್ವರ್ಗೋ ನ ಸಂಶಯ ಮನಸ್ಸನ್ನು ಗೆದ್ದುಕೊಂಡು ಪತಿಯಲ್ಲಿ ಒಂದೇ ಬುದ್ಧಿಯನ್ನಿಟ್ಟು ವ್ಯಭಿಚರಿತ ಮನಸ್ಕರಾಗದೇ ಇದ್ದರೆ ಅಂಥವರಿಗೆ ಇಹದಲ್ಲಿ ಸುಖ ವರದಲ್ಲಿ ಸ್ವರ್ಗ ಪ್ರಾಪ್ತಿಯುಂಟು ರಹಿತ ಭರ್ತೃಭಿಶ್ಚೈವ ಅನಕೋಪ್ಯಂತಿ ಕದಾಚನ ಎರಡನೇ ಶ್ಲೋಕ ಗಂಡ ಹತ್ತಿರ ಇಲ್ಲದೇ ಇದ್ದರು ಏನೋ ಒಂದು ಆಪತ್ಕಾಲ ಪರಸ್ಪರ ಬೇರೆಯಾಗಿದ್ದರು ಗಂಡನಿಂದ ದೂರ ಇದ್ದರು ಕುಲಸ್ತ್ರೀಯರು ಕೋಪಿಸಿಕೊಳ್ಳುವುದಿಲ್ಲ ಒಳ್ಳೆಯ ಕಾಲ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾರೆ ಅನ್ನೋ ಸಂದೇಶ ಪ್ರಾಣಾಂಶ ಚಾರಿತ್ರ ಕವಚಾನ್ ಪ್ರಾಣವನ್ನು ಚಾರಿತ್ರವನ್ನು ಕವಚದಂತೆ ಧಾರಯಂತೆ ವರಸ್ತ್ರೀಯ ಒಳ್ಳೆಯ ಸ್ತ್ರೀಯರಿಗೆ ಕವಚ ಯಾವುದು ಅವರ ಚಾರಿತ್ರವೇ ಕವಚ ಅದರಿಂದ ಪ್ರಾಣವನ್ನು ಹಿಡ್ಕೊಳ್ತಾರೆ ಪ್ರಾಣ ಬಿಡುವುದಲ್ಲ ಬಿಟ್ಟು ಹೋದ್ನಲ್ಲ ನಿನ್ನ ಗಂಡ ಸ್ವಲ್ಪ ಕೇಳು ದಮಯಂತಿ ನಿನ್ನ ಗಂಡ ಯಾತಕ್ಕೆ ಹೋದ ಅವನು ಬುದ್ಧಿ ಕಟ್ಟಿದ್ನಮ್ಮ ವಿಷಮಸ್ಥೇನ ಮೂಢೇನ ಅವನು ಬುದ್ಧಿ ವ್ಯತ್ಯಾಸವಾಯಿತು ಕಲಿಪ್ರವೇಶವಾಗಿ ವಿಷಮಸ್ಥೇನ ಸಮಸ್ಥಿತಿಯಲ್ಲೆಲ್ಲ ಅವನು ಬುದ್ಧಿ ಪರಿಭ್ರಷ್ಟ ಸುಖೇನ ಚ ಅರಮನೆಯಲ್ಲಿ ಸುಖ ಕಂಡವನು ನಿನ್ನನ್ನು ಕಾಡಲ್ಲಿ ಬಿಡಬೇಕಾಯ್ತಲ್ಲ ಅಂತ ಸಂಕಟಪಟ್ಟು ಯತ್ಸಾತೇನ ಪರಿತ್ಯಕ್ತ ತತ್ರ ನ ಕ್ರೋದ್ಧುಮರ್ಹತಿ ಅರಣ್ಯದಲ್ಲಿ ಬಿಟ್ಟು ಹೋದರೆ ತಂದೆ ಮನೆಗಾದರೂ ಹೋಗಿ ಸೇರ್ತಾಳೆ ನನ್ನ ನಿಮಿತ್ತ ಅವಳಿಗೆ ಇನ್ನಷ್ಟು ಕಷ್ಟ ಬೇಡ ಅನ್ನುವ ಕಾರುಣ್ಯ ಭಾವದಿಂದಲೇ ಬಿಟ್ಟದ್ದೇ ಹೊರತು ನೀ ನನಗೆ ಬೇಡ ಅಂತ ಬಿಟ್ಟದ್ದಲ್ಲ ಪ್ರಾಣಯಾತ್ರಾಂ ಹೋ ಶಕುನೈ ಹೃತವಾಸ ಸಹ ಇನ್ನೊಂದು ಸ್ಪಷ್ಟ ಗುರುತನ್ನು ಕೊಟ್ಟ ಅವರಿಬ್ಬರೂ ಸೇರಿದ್ದಾಗ ಹಸಿವಾಯಿತು ಅಂತ ಮೇಲಿದ್ದ ಪಕ್ಷಿಗಳನ್ನು ನೋಡಿ ಉಟ್ಟ ಬಟ್ಟೆಯನ್ನೇ ಬೀಸಿದ್ದಾನಳ ಆ ಬಟ್ಟೆಯನ್ನೇ ತಗೊಂಡು ಹೋಗಿಬಿಟ್ಟುವ ಪಕ್ಷಿಗಳು ದ್ವಾಪರ ಮತ್ತು ಕಲಿ ಪುರುಷರು ಅದು ದಮಯಂತಿಗೂ ಗೊತ್ತಿತ್ತು ಆ ಗೊತ್ತಿದ್ದನ್ನು ಸ್ಮರಣೆ ಮಾಡ್ತಾನೆ ಇದ್ದ ಬಟ್ಟೆಯನ್ನು ಪಕ್ಷಿಗಳು ಕರ್ಕೊಂಡು ಹೋಗಿಬಿಟ್ಟು ಗತಿ ಇಲ್ಲದೆ ನೀನು ಸೀರೆ ಉಟ್ಕೋಬೇಕಾಯಿತು ಅದು ನನ್ನನ್ನು ಸುಡ್ತಾ ಇದೆ ಆ ದಿವ್ಯದಹ್ಯಮಾನಸ್ಯ ಶ್ಯಾಮ ಅನಕ್ರೋದ್ದು ಮರ್ಹತಿ ಆಧಿ ವ್ಯಾಧಿ ವ್ಯಾಧಿಯಿಂದ ಶರೀರಕ್ಕೆ ಬರುವ ರೋಗ ಆದೀಂದ್ರ ಮನಸ್ಸಿಗೆ ಬರುವ ರೋಗ ಆದ್ದರಿಂದ ನೀನು ಒಳ್ಳೆಯ ಸುಂದರ ಸ್ತ್ರೀಯಾಗಿದ್ದೀಯ ಒಳ್ಳೆಯ ಜಾತಿಯವಳು ನನ್ನಲ್ಲಿ ಕೋಪ ಮಾಡಬೇಡ ಸತ್ಕೃತ ಅಸತ್ಕೃತ ಅವಾಪಿ ಆತದ ತದಾಗತ ನಾನಿನ್ನು ಸತ್ಕಾರವನ್ನು ಮಾಡಿರಲಿ ಪೂಜೆ ಮಾಡಿರಲಿ ಪ್ರೀತಿ ಮಾಡಿರಲಿ ಕೋಪಗೊಂಡಿರಲಿ ಕೆಟ್ಟ ಮಾತನ್ನಾಡಿರಲಿ ಬಿಟ್ಟೆ ಹೋಗಿರಲಿ ನೀನು ಸತ್ಕುಲದವಳಾದ್ದರಿಂದ ನನ್ನಲ್ಲಿ ಕೃಪೆ ಮಾಡು ಭ್ರಷ್ಟ ರಾಜ್ಯಂ ಶ್ರೀಯಾಹೀನಂ ಈ ಕಡೆ ರಾಜ್ಯವೂ ಹೋಯಿತು ಈ ಕಡೆ ಕೀರ್ತಿಯು ಹೋಯಿತು ನಳ ಜೂಜಾಡಿದಂತೆ ಅಂತ ಊರೆಲ್ಲ ನನ್ನನ್ನು ಬೈತಾ ಇದ್ದಾರೆ ಕ್ಷುಧಿತಂ ವ್ಯಸನಾಪ್ಲುತಂ ಕ್ಷೋಭೆಗೊಂಡಿದ್ದೇನೆ ಹಸು ಉಂಟಾಯಿತು ದುಃಖವೂ ಸೇರಿಕೊಂಡಿತು ನನಗೇನು ಮಾಡಬೇಕಂತ ತಿಳಿಯಲಿಲ್ಲ ನಿನ್ನೆ ಬಿಟ್ಟು ಹೋಗಬೇಕಾಯಿತು ನನಗೆ ಕ್ಷಮಿಸು ಎಂಬ ಅರ್ಥದಲ್ಲಿ ಇವು ನಳನ ಐದು ಶ್ಲೋಕಗಳು ಇದನ್ನು ಕೇಳಿದ ಕೂಡಲೇ ಆ ಬ್ರಾಹ್ಮಣನಿಗೆ ಇವನೇ ನಳ ಅಂತ ಖಾತ್ರಿ ಆಯಿತು ಮಹಾರಾಜ ಆ ಶ್ಲೋಕವನ್ನು ಕೇಳಿದ ಕೂಡಲೇ ಹೀಗೆ ಉತ್ತರ ಕೊಟ್ಟರಲ್ಲ ಇದು ಏನು ಕಾರಣ ಅಂತ ಕೇಳಿದ ನಳ ಬಡಪಟ್ಟಿಗೆ ತನ್ನ ಗುಟ್ಟನ್ನು ಕೊಡಲಿಲ್ಲ ಇಲ್ಲ ಇಲ್ಲ ನೀ ಶ್ಲೋಕ ಓದಿದೆಯಲ್ಲ ಅದು ನನಗೆ ಇನ್ನೇನೋ ನೆನಪಾಯಿತು ಇನ್ಯಾವಳೊಬ್ಳು ಕೆಟ್ಟ ಸ್ತ್ರೀ ಇಲ್ಲ ಒಬ್ಳು ಒಳ್ಳೆಯ ಸ್ತ್ರೀ ಇನ್ನೊಬ್ಬ ಅವಳನ್ನು ಧರ್ಮಾತ್ಮ ಯಾವುದೋ ಕೆಟ್ಟ ಕಾಲದಲ್ಲಿ ಬಿಟ್ಟು ಹೋಗಿಬಿಟ್ಟ ಅಂತೆಲ್ಲೋ ಕಥೆ ಕೇಳಿದ್ದೆ ಅದು ನೆನಪಾಯಿತಾದ್ದರಿಂದ ಈ ಶ್ಲೋಕವನ್ನು ಹೇಳಿದೆ ಒಳ್ಳೆಯದು ನಿನಗೆ ಈ ಶ್ಲೋಕವನ್ನು ಅಲ್ಲಲ್ಲಿ ಊರಲ್ಲಿ ಹೇಳು ಅಂತ ಅವಳು ಹೇಳಿಕೊಟ್ಲು ಅವಳೆದುರಿಗೆ ಇದನ್ನು ಹೇಳು ನೋಡೋಣ ಏನು ಹೇಳ್ತಾಳೆ ಹೋಗು ಎಂಬುದಾಗಿ ಉಪಾಯ ಮಾಡಿ ತನ್ನ ಗುಟ್ಟನ್ನು ಬಿಟ್ಟುಕೊಡದೆ ನಳ ಅವನನ್ನು ಕಳಿಸಿಬಿಟ್ಟ ಈ ಬ್ರಾಹ್ಮಣ ಬಂದು ದಮಯಂತಿ ಈ ಕಥೆಯೆಲ್ಲ ಹೇಳಿದ ಅಮ್ಮ ಎಲ್ಲ ಕಡೆ ಸುತ್ತಿ ನೋಡಿದೆ ಎಲ್ಲಿ ನಳನ ಚಹರೆ ಕಾಣಲಿಲ್ಲ ಅದು ಒಂದು ಆಶ್ಚರ್ಯವಾಯಿತು ಋತುಪರ್ಣನ ರಾಜ್ಯದಲ್ಲಿ ಅಯೋಧ್ಯೆಯಲ್ಲಿ ಮಾತ್ರ ಯಾವನೊಬ್ಬ ಸಾರಥಿ ನಳಮಹಾರಾಜನ ಸಾರಥಿ ಆಗಿದ್ದವನಂತೆ ಅವನು ನೋಡಿದ್ರೆ ನಳ ನಾನೆಲ್ಲಿ ನೋಡಿದ ನೆನಪೇ ಇಲ್ಲ ನನಗೆ ನಮ್ಮ ಆಸ್ಥಾನದಲ್ಲಿ ನೋಡಿದ ಅತ್ಯಂತ ಕುರೂಪಿ ಕಪ್ಪು ಬಣ್ಣ ಅವನು ಮಾತ್ರ ಈ ಶ್ಲೋಕಕ್ಕೆ ಸ್ಪಂದಿಸಿ ಇದು ಈ ಐದು ಶ್ಲೋಕಗಳನ್ನು ಹೇಳಿದ ಎಂಬುದಾಗಿ ಆ ಶ್ಲೋಕ ಹೇಳಲಾಗಿ ಗೊಳೋ ಅಂತ ಪಾಪ ದಮಯಂತಿ ಇವನೇ ನಳ ಅದರ ಮರ್ಮ ಇದೆ ಯಾತಕ್ಕೆ ವಿರೂಪವಾಯಿತು ನೋಡಬೇಕು ಅಂತ ಹೇಳಿ ಅವನನ್ನೇ ಕರೆಸಿ ಮಾತನಾಡಬೇಕು ಅಂತ ದಿಟ್ಟ ಹೆಂಗಸು ಒಂದು ಉಪಾಯವನ್ನು ಮಾಡ್ತಾಳೆ ಅದೇ ಬ್ರಾಹ್ಮಣನನ್ನು ಮತ್ತೆ ಅದೇ ಊರಿಗೆ ಕಳಿಸಿ ಒಂದು ವಿಚಿತ್ರ ಸಂದೇಶ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ದಮಯಂತಿಗೆ ಎರಡನೇ ಸ್ವಯಂವರವಾಗುತ್ತೆ ಇಷ್ಟವಿದ್ದವರು ಬರಬಹುದು ಅಂತ ಡಂಗೂರು ಹಾಕಿ ಬಾ ಆ ಬ್ರಾಹ್ಮಣ ಮೊದಲೇ ಸುಸ್ತಾಗಿದ್ದ ಆದರೆ ರಾಜಕಾರ್ಯ ಪಾಪ ತುಂಬ ಕಷ್ಟಪಡ್ತಿದ್ದಾಳೆ ರಾಜಕುಮಾರಿ ನಿಜವಾಗಿ ಸ್ವಯಂವರವಿಲ್ಲ ಏನೂ ಇಲ್ಲ ಇದನ್ನು ಕೇಳಿದ್ರೆ ಏನು ಮಾಡ್ತಾನೆ ದಳ ಏನು ಮಾಡ್ತಾನೆ ದಮಯಂತಿ ಅವನನ್ನು ಪರೀಕ್ಷೆ ಮಾಡಬೇಕು ಕರೆಸಬೇಕು ಋತುಪರ್ಣ ಏನು ಮಾಡ್ತಾನೆ ನೋಡಬೇಕು ಅಂತ ಈ ಸಮಾಚಾರ ಕೇಳಲಾಗಿ ಋತುಪರ್ಣ ರಾಜ ಯೋಚನೆ ಮಾಡಿದ ಓಹೋ ದಮಯಂತಿ ಸ್ವಯಂವರವೇ ಎರಡನೇದು ಕುಲಸ್ತ್ರೀಯರು ಎರಡನೇ ಸಲ ಮದುವೆ ಮಾಡಿಕೊಳ್ಳೋದಿಲ್ವಲ್ಲ ಇರಲಿ ಏನೋ ಇರ್ಬೋದು ನೋಡೋಣ ಅಂಥೇಳಿ ತನ್ನ ಸಾರಥಿ ಹೊಸದಾಗಿ ಬಂದವನನ್ನು ಕರೆದು ಕೇಳಿದ ಏನಯ್ಯ ಸಾಯಂಕಾಲ ಆಗಿ ಹೋಯ್ತು ಇವತ್ತು ನಾವಿರೋದು ಅಯೋಧ್ಯೆಯಲ್ಲಿ ವಿದರ್ಭ ಇರೋದು ಮತ್ತೊಂದು ಕಡೆಯಲ್ಲಿ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ನೀನು ವಿದರ್ಭವನ್ನು ಸೇರಬಲ್ಲೆಯ ಅಂತಹ ಕುದುರೆಗಳು ನಮ್ಮಲ್ಲಿವೆಯೇ ಪರೀಕ್ಷೆ ಮಾಡಬಲ್ಲೆಯ ಹೂಡಿ ನನ್ನನ್ನು ಕರ್ಕೊಂಡು ಹೋಗಿ ಸೇರಿಸಬಲ್ಲೆಯ ನೀ ಹೂ ಅಂದ್ರೆ ಬರ್ತೇನೆ ನಾನು ಅಂತ ಹೇಳಲಾಗಿ ಮಾತನ್ನು ಕೇಳಿ ಸಿಡಿಲು ಬಡದವನಂತ ಒಂದು ಕ್ಷಣ ದಿಗ್ಭ್ರಾಂತನಾಗಿ ನಿಂತ ನಾಳ ಮಹಾರಾಜ ಏನಿದು ನನ್ನ ಮರ್ತೆ ಬಿಟ್ಲೆ ಹಾಗಿದ್ರೆ ಏನು ಬರೋದು ಎಲ್ಲ ಸತ್ಯ ಹೋದ ಅಂತ ತಿಳ್ಕೊಂಡು ಎರಡನೇ ಮದುವೆ ಮಾಡ್ಕೊಳ್ತಾಳೆಯೋ ಇರಲಿ ಯಾರು ಅನ್ನ ತಿಂದಿದ್ದೇನೋ ಅವ್ನಿಗೆ ಉಪಕಾರ ಮಾಡಬೇಕಾದ ಕರ್ತವ್ಯ ಅಂತ ತಿಳ್ಕೊಂಡು ಹೌದು ಮಹಾರಾಜರೇ ಬೆಳಗ್ಗೆ ತಲುಪಿಸಬಲ್ಲ ಯಾಕೆಂದರೆ ಅವನಿಗೆ ರಥ ಓಡಿಸುವ ವಿದ್ಯೆಯಲ್ಲಿ ಅಶ್ವ ಹೃದಯದಲ್ಲಿ ಬಹಳ ಸಾಮರ್ಥ್ಯವಿತ್ತು ಅದೊಂದು ಶಾಸ್ತ್ರ ಅಶ್ವ ಅಂತ ಒಂದು ಶಾಸ್ತ್ರ ಕುದುರೆಗಳನ್ನು ಪರೀಕ್ಷೆ ಮಾಡುವುದು ಎಂಥ ಕುದುರೆಗಳು ಎಷ್ಟು ದೂರ ಓಡಬಲ್ಲವು ಅವಿಗೆ ಎಂಥ ಆಹಾರ ಹಾಕಬೇಕು ಹೇಗೆ ಶುಶ್ರೂಷ ಮಾಡಬೇಕು ಈ ಶಾಸ್ತ್ರವನ್ನು ಬೆಳೆಸಿದ್ದವರು ಅಥರ್ವಗೋತದ ಅಥರ್ವೇದದವರು ಭೃಗು ಮಹರ್ಷಿಗಳು ಆಂಗೇರಸರು ಇವತ್ತು ಇದು ಗುಜರಾತ್ ಭೃಗು ಕಚ್ ಕಚ್ ಅಂತ ಹೇಳ್ತೇವೆ ಬ್ರೋಚ್ ಅಂತ ಹೇಳ್ತಾರೆ ಆ ಜಾಗದಲ್ಲಿ ಈ ಕುದುರೆಗಳ ತಳಿಗಳನ್ನು ಸಾಕುವಂಥ ದೊಡ್ಡ ದೊಡ್ಡ ಆಶ್ರಮಗಳಿದ್ದವು ಅದ್ರ ಕಾಶ್ಮೀರ ಜಾತಿಯ ಕುದುರೆ ಹೇಗೆ ಅರ್ವಾ ಇವತ್ತು ಅರಬ್ಬಿ ಸ್ಥಾನ ಅಂತಾರೆ ಅದು ಕುದುರೆಗಳು ಬೆಳೆಸ್ತಾ ಇದ್ದ ಜಾಗ ತಮಿಳ್ರು ಇದ್ದ ಜಾಗ ಅದು ಹಾಗೆ ವಿಂಧ್ಯ ಪರ್ವತದಲ್ಲಿ ಬೇರೆ ಬೇರೆ ಕುದುರೆಗಳು ಆಕಾರ ಎತ್ತರ ಬಣ್ಣ ಸುಳುಗಳನ್ನು ನೋಡಿ ಪರೀಕ್ಷೆ ಮಾಡಿ ಇದು ಇಷ್ಟು ಹೋಗ್ಬೋದು ಪರೀಕ್ಷೆ ಮಾಡುವಂಥ ಶಾಸ್ತ್ರ ಅಶ್ವಶಾಸ್ತ್ರದಲ್ಲಿ ಮಹಾಪರಿಣಿತನಾಗಿದ್ದ ನಳ ಮಹಾರಾಜ ಆದರೆ ಋತುಪರ್ಣ ಮಹಾರಾಜ ಅಕ್ಷಹೃದಯದಲ್ಲಿ ಜೋಜನ ವಿದ್ಯೆಯಲ್ಲಿ ಪರಿಣಿತನಾಗಿದ್ದ ಅವನಿಗೆ ಅಶ್ವಹೃದಯ ಗೊತ್ತಿಲ್ಲ ಇವನಿಗೆ ಅಕ್ಷವಿದ್ಯೆ ಗೊತ್ತಿಲ್ಲ ಪರಸ್ಪರರು ಉಪದೇಶ ಮಾಡ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ನಾಳೆ ಬೆಳಗ್ಗೆ ಸೇರಿಸ್ತೀಯ ಖಂಡಿತ ಸೇರಿಸ್ತೀಯ ಸ್ವಾಮಿ ಒಂದು ಗಂಟೆ ಮುಂಚೆ ಯೋಚನೆ ಮಾಡಬೇಡಿ ಹಾಗಿದ್ರೆ ಎಂಥ ಕುದುರೆ ಬೇಕು ಎಲ್ಲ ರಥ ಸಿದ್ಧ ಮಾಡುವಂದ ಇವನು ಅಶ್ವಶಾಲೆ ಪ್ರವೇಶ ಮಾಡಿ ಕುದುರೆಗಳನ್ನು ಹುಡುಕಿದ ಇದನ್ನು ವೇದವ್ಯಾಸ ಚಿತ್ರ ಕೊಡ್ತಾರೆ ಮಹಾಭಾರತದಲ್ಲಿ ಹಣೆಯಲ್ಲಿ ಒಂದು ಸುಳಿ ತಲೆಯ ಮೇಲೆ ಎರಡು ಸುಳಿ ಪಕ್ಕೆಗಳಲ್ಲಿ ಎರಡೆರಡು ಸುಳಿ ನಾಲ್ಕು ಎದೆಯಲ್ಲಿ ಎರಡು ಬದಿಗಳಲ್ಲಿ ಎರಡು ಬೆನ್ನಿನಲ್ಲಿ ಒಂದು ಹೀಗೆ ಒಟ್ಟು ಹನ್ನೆರಡು ಸುಳಿಗಳಿರುವ ಆಕಾಶ ಬಣ್ಣದ ಅಂದರೆ ಬೂದಿ ಬಣ್ಣದ ನಾಲ್ಕು ಕುದುರೆಗಳನ್ನು ಆಯ್ದುಕೊಂಡ ಬಡಕಲಾಗಿ ಕಾಣ್ತಾ ಇದ್ದವು ಈ ಕುದುರೆಗಳ ಸಹಾಯದಿಂದ ಬೆಳಗ್ಗೆ ನಿಮ್ಮನ್ನು ಮುಟ್ಟಿಸ್ತೇನೆ ಎಂದ ಋತುಪರ್ಣ ನೋಡಿದೆ ಏನಯ್ಯ ಅಪಹಾಸ್ಯ ಮಾಡ್ತೀಯಾ ಈ ಕುದುರೆ ಒಂದು ಮೈಲು ಕೂಡ ಹೋಗೋದಿಲ್ಲ ಸತ್ತು ಹೋಗುತ್ತೆ ಅಂತ ಕೇಳಿದಾಗಿ ಹಾಗಿದ್ದು ನಿಮ್ಮ ರಥ ನೀವೇ ನಡೆಸ್ಕೊಳ್ಳಿ ಇಂದ ನನಗೆ ಅಶ್ವವಿದ್ಯೆ ಗೊತ್ತು ಯಾವ ಕುದುರೆ ನೋಡೋದಕ್ಕೆ ದಷ್ಟಪುಷ್ಟವಾದ ಕುದುರೆಗಳು ನೋಡೋಕೆ ಚೆನ್ನಾಗಿರುತ್ತೆ ಹೊರತು ಅವರು ಟಾಂಗ ಹಿಂಗ ಕಟ್ಟೋದು ಸರಿಯಾಗಿರುತ್ತೆ ಓಡೋದಿಲ್ಲ ಬುದ್ಧಿ ಈ ಕುದುರೆಗಳಿಂದ ಮಾತ್ರ ನಾನು ಓಡಿಸಬಲ್ಲೆ ಅಂಥೇಳಿ ನಿನ್ನಿಷ್ಟ ಅಂಥೇಳಿ ಒಂದು ಹತ್ತು ನಿಮಿಷದಲ್ಲಿ ತಯಾರ ಋತುಪರ್ಣ ಮಹಾರಾಜ ಹಳೆ ಸಾರಥಿಯನ್ನು ಕೂಡಿಸಿಕೊಂಡು ನಳ ಮಹಾರಾಜ ವೇಗದಲ್ಲಿ ದೊರೆ ಕೂತ ಕೂಡಲೇ ಕುದುರೆಗಳನ್ನು ಮೆಟ್ಟಿದ ಮೆಟ್ ಮುಟ್ಟಿದ ಕೂಡಲೇ ಅವು ನಾಲ್ಕು ಗಾವದ ಹನ್ನೆರಡು ಮೈಲಿ ಹಾರಿಬಿಟ್ಟು ಆಕಾಶಕ್ಕೆ ಅದನ್ನು ನೋಡಿ ಭಯವಾಯಿತು ಋತುಪರ್ಣನಿಗೆ ಯಾರಯ್ಯ ನೀನು ನೀನೇ ಅಪರ ನಳನೋ ಅಥವಾ ನೀನು ಮಾತಳಿಯೋ ದೇವೇಂದ್ರನ ಸಾರಥಿಯೋ ನನ್ನ ಮನೆಯಲ್ಲಿ ಯಾಕೆ ಬಂದು ಸೇರಿದೆ ಅಂದರೆ ಸ್ವಾಮಿ ಮಾತಾಡೋಕೆ ವೇಳೆ ಇಲ್ಲ ಮುಂದಕ್ಕೆ ಹೋಗೋಣ ಅಷ್ಟು ದೂರ ಹೋದಾಗ ಋತುಪರ್ಣನ ಉತ್ರಿಯ ಕೆಳಗೆ ಬಿತ್ತು ಸ್ವಲ್ಪ ತಡಿಯ ಉತ್ರಿಯ ತಗೊಳ್ತೀನಿ ಅಂತ ಹೇಳಿದಾಗ ಒಂದು ಕ್ಷಣದಲ್ಲಿ ನಳ ಹೇಳಿದ ನಾವು ಮೂವತ್ತು ಯೋಜನಾ ದೂರ ಬಂದುಬಿಟ್ಟಿದ್ದೇವೆ ಅದು ತಗೊಳ್ಳೋದಕ್ಕೆ ವಾಪಸ್ ಹೋದರೆ ನಿಮ್ಗೆ ಗುರಿ ಮುಟ್ಟೋದಕ್ಕಾಗೋದಿಲ್ಲ ಅಂಥೇಳಿ ಆ ಕುದುರೆಗಳು ಹೇಷಾರವ ಮಾಡ್ತಿದ್ದಿದ್ದು ರಥಚಕ್ರಗಳು ಶಬ್ದ ಮಾಡ್ತಾ ಇದ್ದಿದ್ದು ಇದನ್ನು ಕೇಳಿ ನಳನ ಸಾರಥಿಯಾಗಿದ್ದವನಿಗೆ ಇವನೇ ನಳ ಇರಬಹುದೇ ಈ ಕೈ ಚಳಕ ಅಂತ ಆಶ್ಚರ್ಯವಾಗುತ್ತೆ ಇದು ಹೀಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಂದು ವಿಭೀತಕ ವೃಕ್ಷ ವಿಭೀತಕ ಅಂದರೆ ಪಗಡೆ ಮರ ಅಂತಾರೆ ಹಳ್ಳಿ ಕಡೆಯಲ್ಲಿ ನಾವು ನೋಡಿದ್ದೇವೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಸೋದರ ಮಾವನ ಮನೆ ಊರಲ್ಲಿ ಹಳ್ಳಿಯಲ್ಲಿ ಟೀ ನರಸೀಪುರದ ಹತ್ರ ಬೇಕಾದಷ್ಟು ಗಿಡಗಳು ಬುಗುರಿಕಾಯಿ ಮರ ಅಂತಾರೆ ಅವಕ್ಕೆ ಹಳ್ಳಿಯಲ್ಲಿ ಬುಗುರಿಕಾಯಿ ಅಂದರೆ ಆ ಮರದಲ್ಲಿ ಕಾಯಾಗುವುದೇ ಬುಗುರಿ ಅಂದರೆ ಈ ಪಗಡೆಕಾಯಿ ಆಕಾರದಲ್ಲಿರುತ್ತೆ ಅದರಲ್ಲಿ ಕಲಿಪುರುಷ ಇರ್ತಾನೆ ಅಂತಾರೆ ಮಳೆ ಬಂದರೂ ಆ ಮರದ ನೆರಳಲ್ಲಿ ನಿಂತ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅಂಥದ್ದೊಂದು ಮರದ ಹತ್ತ ದೊಡ್ಡ ಮರ ಅದು ಅಲ್ಲಿ ಅಕಸ್ಮಾತ್ ನಿಂತ್ಕೋಬೇಕಾಯಿತು ವಿಶ್ರಾಂತಿಗೆ ಒಂದು ಆಶ್ಚರ್ಯವನ್ನು ಹೇಳಿದ ಇವನು ಋತುಪರ್ಣ ಮಹಾರಾಜ ನೋಡು ನಿನಗೊಂದು ವಿಷಯ ಹೇಳ್ಕೊಡ್ತೇನೆ ಈಗ ಮೇಲೆ ಹತ್ತಿ ಈ ಮರದಲ್ಲಿ ಎಷ್ಟು ಎಲೆಗಳು ಎಷ್ಟು ಕಾಯಿಗಳು ಎಷ್ಟು ಹಣ್ಣುಗಳು ಮೇಲಿವೆ ಕೆಳಗೆ ಎಷ್ಟು ಉದುರಿ ಬಿದ್ದಿವೆ ನೀ ಬೇಕಾದ್ರೆ ಹತ್ತಿ ಪರೀಕ್ಷೆ ಮಾಡು ನಾನು ಕೂತಲ್ಲಿದ್ದಲೇ ಇಷ್ಟೇ ಹಣ್ಣು ಇಷ್ಟೇ ಕಾಯಿ ಇಷ್ಟೇ ಎಲೆ ಅಂತ ಲೆಕ್ಕವನ್ನು ಹೇಳಬಲ್ಲೆ ಅಂತ ಒಂದು ಲೆಕ್ಕವನ್ನು ಹೇಳಿದಾಗ ಲೆಕ್ಕ ಬರೆದಿದ್ದಾರೆ ವೇದವ್ಯಾಸರು ಕುತೂಹಲಕ್ಕೋಸ್ಕರವಾಗಿ ನಳಮಹಾರಾಜ ಮರವನ್ನು ಹತ್ತಿ ನೋಡ್ತಾನೆ ಅವನು ಕೊಟ್ಟ ಸಂಖ್ಯೆ ಕರೆಕ್ಟು ಒಂದೇ ರೀತಿ ಇದ್ದದ್ದನ್ನು ನೋಡಿ ಆಶ್ಚರ್ಯವಾಯಿತು ಏನು ವಿದ್ಯೆ ಅಂತ ಕೇಳಿದ ಆಗ ಋತುಪರ್ಣ ಹೇಳಿದ ಇದಕ್ಕೆ ಅಕ್ಷವಿದ್ಯೆ ಅಂತ ಹೇಳ್ತಾರೆ ಈ ಮರ ಇದು ಜೂಜಿನಕಾಯಿ ಮರ ಈ ವಿದ್ಯೆ ನಿನಗೆ ಗೊತ್ತಿದ್ರೆ ಯಾರೂ ನಿನ್ನನ್ನು ಏನೂ ಮಾಡುವುದಿಲ್ಲ ನಿನಗೆ ಉಪಯೋಗ ಬರುತ್ತೋ ಬರೋದಿಲ್ವೋ ಅಕ್ಷವಿದ್ಯೆ ನೀನು ಕೊಡ್ತೇನೆ ಆದರೆ ಅಶ್ವವಿದ್ಯೆ ನಾನು ಕೊಡಬೇಕು ನೀನು ಕುದುರೆ ಪರೀಕ್ಷೆ ಮಾಡುವುದು ಸಾಕಣೆ ಮಾಡುವುದು ಓಡಿಸುವುದು ಶುಶ್ರೂಷೆ ಮಾಡುವುದು ಎಂಬುದಾಗಿ ಹೇಳಿ ಪರಸ್ಪರ ವಿದ್ಯೆಯನ್ನು ವಿನಿಮಯ ಮಾಡಿಕೊಂಡ ಕೂಡಲೇ ಮಹಾರಾಜನಲ್ಲಿ ಹೊಕ್ಕಿದ್ದ ಕಲಿ ಪುರುಷ ಹೊರಕ್ಕೆ ಬಿದ್ದ ಅಷ್ಟರಲ್ಲಿ ದಮಯಂತಿ ಕೂಡ ಶಾಪ ಹಾಕಿದ್ಲು ಅವನಿಗೆ ಹಾಳಾಗಿ ಹೋಗು ಎಂಬುದಾಗಿ ಕಪ್ಪು ರೂಪದಲ್ಲಿ ಹೊರಗೆ ಬಂದು ಕಲಿಪುರುಷ ನಳನಿಗೆ ನಮಸ್ಕಾರ ಮಾಡಿ ದೂರದಲ್ಲಿ ಮಹಾರಾಜ ನಾನು ನಿನ್ನಲ್ಲಿ ಸೇರಿಬಿಟ್ಟಿದ್ದೆ ನನ್ನನ್ನು ಕ್ಷಮಿಸು ನಿನ್ನ ಹೆಸರು ಹೇಳಿದವರೆಗೂ ನಾನು ಮೇಲೆ ತಂಟೆ ಕೊಡೋದಿಲ್ಲ ಅಂಥೇಳಿ ಅದೃಶ್ಯನಾಗಿ ಋತುಪರ್ಣನಿಗೆ ಕೇಳಿಸಲಾರದಂತೆ ಒಂದು ರಹಸ್ಯ ಸಂವಾದದಲ್ಲಿ ಕಲಿ ಅವನನ್ನು ಬಿಟ್ಟು ಹೋದ ನಳ ಮಹಾರಾಜ ಮಾತ್ರ ಇನ್ನೂ ತನ್ನ ನಿಜ ಸ್ವರೂಪಕ್ಕೆ ಬರಲಿಲ್ಲ ಆಮೇಲೆ ಮತ್ತೆ ಹತ್ತಿ ಕೂತ್ಕೊಂಡು ಅಷ್ಟು ದಾರಿಯಲ್ಲಿ ವಿಶ್ರಾಂತಿ ಪಡ್ಕೊಂಡಿದ್ದರೂ ಕೂಡ ಸೂರ್ಯೋದಯಕ್ಕೆ ಇನ್ನೂ ಸ್ವಲ್ಪ ಹೊತ್ತಿತ್ತು ಅನ್ನುವಾಗಲೇ ವಿದರ್ಭ ರಾಜ್ಯಕ್ಕೆ ಬಂದು ಸೇರಿಬಿಟ್ಟ ಕುಂಡಿನಪುರಕ್ಕೆ ಅಲ್ಲಿ ಋತುಪರ್ಣ ನೋಡ್ತಾನೆ ಸ್ವಯಂವರ ಅಂತ ಹೇಳಿದ್ರು ಏನು ಅರಮನೆಯಲ್ಲಿ ತೋರಣ ಕಟ್ಟಿದ ವಾತಾವರಣ ಎಲ್ಲ ಊರಲ್ಲಿ ಎಲ್ಲಿಯೂ ಸಡಗರವಿಲ್ಲ ವಾದ್ಯ ವಿಶೇಷವಿಲ್ಲ ದೇಶ ವಿದೇಶಗಳಿಂದ ಯಾರೂ ಬಂದದ್ದು ಕಾಣಲಿಲ್ಲ ಏನೋ ರಹಸ್ಯ ಇರಬೇಕು ಅಂತ ಅವನಿಗೊಂದು ಆಶ್ಚರ್ಯ ಬಿಡಾರ ಕರ್ಕೊಂಡು ಹೋಗಿ ಸೇರಿಸಿದರು ನಾಳು ಮಹಾರಾಜ ಕೂಡ ನೋಡ್ತಾನೆ ದಮಯಂತಿಗೆ ಸ್ವಯಂವರ ಅಂದರೆ ಇದೇನು ಕಾಡಲಿಲ್ವಲ್ಲ ಇಲ್ಲಿ ಅವನಿಗೆಲ್ಲ ಮಾವನ ಮನೆಯ ಪರಿಚಯವಾಗಿದ್ದೆ ಅದು ಎಲ್ಲಿ ನಿಲ್ಲಿಸಬೇಕಾಗಿತ್ತೋ ಕುದುರೆಯನ್ನು ಅದೇ ಜಾಗದಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೆ ದೂರದಿಂದ ದಮಯಂತಿ ದೂತಿಯರ ಮೂಲಕವೂ ತಾನೂ ನೋಡ್ತಾ ಇರ್ತಾಳೆ ಇವನೇ ನಳ ಅನ್ನೋದ್ರಲ್ಲಿ ಅನುಮಾನ ಬರಲಿಲ್ಲ ಕುದುರೆ ನಿಲ್ಲಿಸಬೇಕು ರಥ ನಿಲ್ಲಿಸಬೇಕು ಎಲ್ಲಿ ಶೆಡ್ ಎಲ್ಲಿ ಮತ್ತೊಂದೆಲ್ಲಿ ರಥಚಕ್ರ ಶಬ್ರವನ್ನು ಕೇಳಿದರೆ ನಳನೇ ಬಂದ ಎಂಬುದು ಮನಸ್ಸಿಗೆ ಧೈರ್ಯ ಉಂಟಾಯಿತ ರೂಪ ಮಾತ್ರ ಸರಿಯಾಗಿಲ್ವಲ್ಲ ಏನು ಮಾಡೋದು ಎಂಬುದಾಗಿ ಯೋಚನೆ ಮಾಡಿ ಇನ್ನೆರಡು ಪರೀಕ್ಷೆಗಳನ್ನು ಮಾಡ್ತಾಳೆ ತನ್ನ ಸೇವಕಿ ಎಂಬ ಎಂಬವಳನ್ನು ಕಳಿಸಿ ಇವನ ಜೊತೆಯಲ್ಲಿ ಮಾತನಾಡಿಸ್ತಾಳೆ ಅದೇ ಶ್ಲೋಕಗಳನ್ನು ಮತ್ತೆ ಹೇಳ್ತಾಳೆ ಅದೇ ಶ್ಲೋಕವನ್ನು ಅವನು ಮತ್ತೆ ಉತ್ತರ ಕೊಡ್ತಾನೆ ಕೇಶನಿ ಕೇಳ್ತಾಳೆ ಅಯ್ಯ ಈ ಶ್ಲೋಕ ಕೇಳಿದ ಕೂಡಲೇ ಇದೇ ಉತ್ತರ ಕೊಡ್ತಿಯಲ್ಲ ಯಾವಳನ್ನು ನೆನೆಸ್ಕೊಂಡು ಹೇಳಿದೆ ಅಂತ ಕೇಳಲಾಗಿ ಅಯ್ಯೋ ನಿನಗೆ ಯಾಕಮ್ಮ ಆ ಕಥೆ ಯಾವಳೋ ಪುಣ್ಯಾತ್ಗೀತಿ ಆಗಲಿ ತುಂಬ ದುಃಖಪಟ್ಲು ಆ ಕಥೆ ಗೊತ್ತಿತ್ತಲ್ಲೋ ಕೇಳಿದ್ದೆ ಹೇಳಿದೆ ಅಂತ ಹೇಳಲಾಗಿ ನಳ ಅಂತ ಅವನೊಳೋ ರೀತಿಯನ್ನು ನೋಡಿ ಇನ್ನೊಂದು ಪರೀಕ್ಷೆ ಮಾಡ್ತಾಳೆ ತನ್ನ ಇಬ್ಬರು ಮಕ್ಕಳನ್ನು ಕುರೂಪದಲ್ಲಿದ್ದ ನಳನ ಬಳಿಗೆ ಕಳೆಯಲಾಗಿ ನಳ ಎರಡೂ ಮಕ್ಕಳನ್ನು ತಬ್ಬಿಕೊಂಡುಕೊಳ್ಳು ಅಂತ ಹೇಳ್ತಾನೆ ಮಕ್ಕಳಿಗೆ ತಂದೆಯ ಕರಸ್ಪರ್ಶದಲ್ಲಿ ಇವನೇ ನಳ ಅಂತ ಗೊತ್ತಾಯಿತು ರೂಪ ಮಾತ್ರ ಬೇರೆಯಾಗಿದೆ ಆಮೇಲೆ ಇನ್ನೊಂದು ಪರೀಕ್ಷೆಯನ್ನು ಮಾಡ್ತಾಳೆ ದೇವತೆಗಳು ತಮ್ಮ ಕಾರ್ಯವನ್ನು ನಳ ಮಾಡಿಕೊಟ್ಟು ಸಂದೇಶವನ್ನು ಹಿಂದೆ ವಿವಾಹಕ ಪೂರ್ವದಲ್ಲಿ ಮಾಡಿದ್ದರಿಂದ ಐವರು ದೇವತೆಗಳು ಐದು ವರವನ್ನು ಕೊಟ್ಟಿರ್ತಾರೆ ಇಂದ್ರ ಅಗ್ನಿ ವರುಣ ಯಮ ಇವರೆಲ್ಲರೂ ಒಂದೊಂದು ವರಗಳನ್ನು ಕೊಟ್ಟಿರ್ತಾರೆ ಆ ವರಗಳಂತೆ ನಳಮಹಾರಾಜ ಎಲ್ಲಿ ನಡೆದರೆ ಅರಮನೆಯ ಬಾಗಿಲು ಸಣ್ಣದಾಗಿದ್ದರೂ ಅವನ ಎತ್ತರಕ್ಕೆ ಬಾಗಿಲು ತನ್ನಷ್ಟು ತಾನೇ ದೊಡ್ಡದಾಗ್ತಿತ್ತು ಐದಡಿ ಬಾಗಿಲು ಎಂಟಡಿ ಆಗ್ತಾ ಇತ್ತು ನೀರಿಲ್ಲದ ಪಾತ್ರೆಗಳನ್ನ ಒಲೆಯಲ್ಲಿಟ್ಟರೆ ಅದರಲ್ಲಿ ನೀರು ತಾನೇ ತುಂಬಿಕೊಳ್ತಾ ಇತ್ತು ಸೌದೆಯನ್ನು ಹಚ್ಚದೆಯೇ ಅಗ್ನಿ ತುಂಬುತ್ತಾ ಇತ್ತು ತನ್ನಷ್ಟು ತಾನೇ ಬೇಯ್ತಾ ಇತ್ತು ಪದಾರ್ಥ ನಳಪಾಕ ಅಂತ ಕೇಳ್ತೇವೆ ನಳ ಮಹಾರಾಜನ ಕೈಯಲ್ಲಿ ಅಡುಗೆ ಮಾಡುವುದು ಅದನ್ನು ಊಟ ಮಾಡುವುದು ಮಹಾಭಾಗ್ಯ ನಮ್ಮ ದೇಶದಲ್ಲಿ ನಳಪಾಕ ಅಂತ ಒಂದು ಭೀಮಪಾಕ ಅಂತ ಒಂದು ಇವನ ಕೈಲಿ ಅಡುಗೆ ಮಾಡಿಸೋಣ ಅಂಥೇಳಿ ಪಾತ್ರೆ ಮಾತ್ರ ಕೊಟ್ಟು ನೀರು ಕೊಡಬೇಡ ಬೆಂಕಿ ಕೊಡಬೇಡ ಅವ್ನು ಹೋಗುವಾಗ ಏನಾಗುತ್ತೆ ನೋಡು ಅಂಥೇಳಿ ನೋಡ್ತಾಳೆ ಬಾಗಿಲು ತಾನೇ ದೊಡ್ಡದಾಗುತ್ತೆ ಅವನು ಮೇಲೆ ಚಿಕ್ಕದಾಗುತ್ತೆ ಪಾತ್ರೆ ತುಂಬುತ್ತೆ ದಗದಗ ಒಲೆ ಉರಿಯುತ್ತೆ ಐದು ನಿಮಿಷದಲ್ಲಿ ಅಡುಗೆ ಆಗುತ್ತೆ ಒಂದು ಸ್ವಲ್ಪ ಪದಾರ್ಥ ತೊಗೊಂಡು ಬಾ ಅಂಥೇಳಿ ಅದರ ರುಚಿಯನ್ನು ನೋಡ್ತಾಳೆ ದಮಯಂತಿ ಇವನೇ ನಳ ಎಂಬುದರಲ್ಲಿ ಅನುಮಾನ ಬರಲಿಲ್ಲ ಆಮೇಲೆ ಎದುರುಗಡೆ ಅಂತ್ಕೊಂಡು ಮಹಾರಾಯರೇ ನನ್ನ ಯಾತಕ್ಕೆ ಹೀಗೆ ಓಡಾಡಿಸ್ತೀರಿ ನನ್ನ ಬಿಟ್ಟು ಹೋಗಿಬಿಟ್ರಲ್ಲ ನೋಡಿ ಈ ಈ ಪ್ರಸಂಗವನ್ನು ಓದುವುದಕ್ಕೆ ತುಂಬ ಕಷ್ಟವಾಗುತ್ತೆ ನಮಗೆ ಪರಸ್ಪರ ಅಗಲಿದವರು ಇಂಥದೊಂದು ಪ್ರಣಯದ ಪ್ರಾಯಶಃ ರಾಮಾಯಣವನ್ನು ಮೀರಿಸುತ್ತೆ ನಳದ ಮೈಂತಿಯರ ಕಥೆ ಆಗದ ನಳ ಮಹಾರಾಜ ಏನು ಮಾಡಲಿ ಭಾಗ್ಯವೈಷಮ್ಯ ನನ್ನಲ್ಲಿ ಕರಿಪುರುಷ ಹೊಕ್ಕಿದ್ದ ಅವನು ಹೋಗಿಬಿಟ್ಟ ಕಾಣೆ ದಮಯಂತಿ ಇದು ನೋಡು ನಾನೇ ನಳ ಎಂಬುದಾಗಿ ಕಾರ್ಕೋಟಕ ಕೊಟ್ಟಿದ್ದ ಒಂದು ಹಳದಿ ವಸ್ತ್ರವನ್ನು ಮತ್ತೆ ಉಟ್ಟುಕೊಳ್ಳಲಾಗಿ ಪುನಃ ಯಥಾ ಪ್ರಕಾರ ಸ್ವರೂಪ ಉಂಟಾಗಿ ಪರಸ್ಪರರು ಸೇರಿದರು ಸೇರಿದ ಮೇಲೆ ತಮ್ಮನಿಗೆ ಪುಷ್ಕನಿಗೆ ಸಮಾಚಾರವನ್ನು ಕಳಿಸ್ತಾನೆ ಆವಾಗ ಹಿಂದೆ ಜೂಜಾಡಿದ್ದು ಮೂರು ನಾಲ್ಕು ವರ್ಷ ಆಗಿ ಹೋಯಿತು ಈಗ ನಾನು ಮತ್ತೆ ಬಂದಿದ್ದೇನೆ ಈಗ ಒಂದು ಸಲ ಜೂಜಾಡೋಣ ಬರ್ತೀಯ ಅಂತ ಹೇಳಿದಾಗ ಪುಷ್ಕರ ಮತ್ತಿನ್ನೇನಿದೆಯೋ ನೋಡೋಣ ಅಂತ ಕ್ಷಪಲಕ್ಕೋಸ್ಕರ ಒಳಗಾಗಿ ಬರಲಾಗಿ ಆ ಎರಡನೇ ಸಲ ಜೋಜಿನಲ್ಲಿ ಈಗ ಅಕ್ಷವಿದ್ಯೆಯನ್ನು ಕಲಿತು ಎಲ್ಲವನ್ನೂ ವಶ ಮಾಡಿಕೊಂಡಿದ್ದ ಮಹಾರಾಜ ಒಂದೊಂದಾಗಿ ತಾನು ಕಳ್ಕೊಂಡ ಪದಾರ್ಥಗಳನ್ನೆಲ್ಲ ಮತ್ತೆ ಮತ್ತೆ ಪಡೆದುಕೊಂಡು ಆ ಜೂಜಿನಲ್ಲಿ ಪುಷ್ಕರನ ಜೀವವನ್ನು ಪಣವನ್ನಾಗಿಟ್ಟದ್ದರಿಂದ ಅವನ ಜೀವವನ್ನು ತಾನು ಕೈಯಲ್ಲಿ ಹಿಡ್ಕೊಂಡು ತಮ್ಮನನ್ನು ಕ್ಷಮಿಸಿ ಇನ್ನೊಂದು ಸಲ ಇಂಥ ಮೋಸ ಮಾಡಬೇಡ ಹೋಗು ಅಂತ ನಳದಮಯಂತಿರು ಪುನಃ ಸೇರಿಕೊಂಡು ಮಕ್ಕಳ ಸಮೇತವಾಗಿ ಧರ್ಮಾತ್ಮನಾಗಿ ಅನೇಕ ಶತ ಸಂವತ್ಸರ ಕಾಲ ರಾಜ್ಯವನ್ನು ಮಾಡಿದರು ಧರ್ಮರಾಜ ನಿನಗೇನು ಕೇಳು ಅವನೊಬ್ಬ ಹೆಂಡತಿಯನ್ನು ಇಟ್ಟು ಜೂಜಾಡಲಿಲ್ಲ ಇನ್ನು ಅದು ಮಾಡಿದೆ ಅಂತ ಒಂದು ಬಿಟ್ಟರೆ ಅವನು ಕಾಡಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟ ಹಾವು ಕಚ್ಚಿತು ಅಲ್ಲಿ ಹೋದ ಇಲ್ಲಿ ಹೋದ ಪತ್ನಿ ವಿಯೋಗವಾಯಿತು ನಿನಗೆ ಪತ್ನಿ ವಿಯೋಗ ಆಗಲಿಲ್ಲ ಆದ್ದರಿಂದ ನೀನು ಒಂದು ಕೆಲಸ ಮಾಡು ನಿನಗೆ ಮತ್ತೆ ಕೌರವರು ಹೇಳಿ ಕಳಿಸಿ ಜೂಜಾಡಿ ಇನ್ನು ಉಳಿದದ್ದೇನಾದ್ರು ಕಸ್ಕೊಳ್ತಾರೆ ಅಂತ ಅನುಮಾನವಿದ್ದರೆ ನನಗೆ ನಾನು ಆ ಹೇಳಿಕೊಡ್ತೇನೆ ಎಂಬುದಾಗಿ ಬೃಹದಶ್ವರು ಆ ಜೂಜಿನ ಅಂಶವನ್ನು ಕಲೆಯನ್ನು ಧರ್ಮರಾಜನಿಗೆ ಬೋಧಿಸ್ತಾರಾದ್ದರಿಂದ ಅವನಲ್ಲಿ ವಿಶೇಷವಾದ ಕಳೆ ಉಂಟಾಗುತ್ತೆ ಇಂಥದೊಂದು ಉಪಾಖ್ಯಾನವನ್ನು ನಳಚಕ್ರವರ್ತಿಯ ಕಥೆಯನ್ನು ಯಾರು ಕೇಳ್ತಾರೆಯೋ ಅವರಿಗೆ ಕಲಿಬಾಧೆ ಇರುವುದಿಲ್ಲ ಅನ್ನುವ ಒಂದು ಐತಿಹ್ಯವನ್ನು ವೇದವ್ಯಾಸರು ಕಥೆಯ ಕೊನೆಯಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಪಂಚಾಂಗಗಳೆಲ್ಲದರಲ್ಲಿ ಇದನ್ನು ತಪ್ಪದೇ ಮುದ್ರಿಸಿದ್ದಾರೆ ಕನ್ನಡ ತಮಿಳು ಭಾಷೆಗಳಲ್ಲಿ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನಂ ಕರ್ಕೋಟಕನ ಚರಿತ್ರೆಯನ್ನು ದಮಯಂತಿಯ ಚರಿತ್ರೆಯನ್ನು ನಳಮಹಾರಾಜನ ಚರಿತ್ರೆಯನ್ನು ಋತುಪರ್ಣಸ್ಯ ರಾಜರ್ಷೇ ಋತುಪರ್ಣನ ಕಥೆಯನ್ನು ಯಾರು ಕೊಂಡಾಡ್ತಾರೆಯೋ ಕೇಳ್ತಾರೆಯೋ ಕಲಿನಾಶನಂ ಇತಿಹಾಸಮಿಮಂ ಚಾಪಿ ಕಲಿನಾಶನಮಚ್ಯುತ ಶಕ್ಯಂ ಆಶ್ವಸಿತಂ ಶ್ರುತ್ವ ತದ್ವಿಧೇಯನ ವಿಷಾಂಪತೆ ಇದೆ ಕಥೆ ಕೇಳಿದ್ರಿಂದ ನಿನಗೂ ಒಳ್ಳೆಯದಾಗತ್ತೆ ಧರ್ಮರಾಜ ಎಂಬುದಾಗಿ ಬೃಹದಶ್ವರು ಆಶೀರ್ವಾದ ಮಾಡಿ ಹೋಗಿಬಿಟ್ರು ಇಲ್ಲಿಗೆ ನಳೋಪಾಖ್ಯಾನ ಮುಗಿಯಿತು ಮಹಾಭಾರತದಲ್ಲಿ ಸಾವಿತ್ರಿ ಚರಿತ್ರೆ ಹೀಗೆ ಬರುತ್ತೆ ಧರ್ಮವ್ಯಾಸನ ಕಥೆ ಬರುತ್ತೆ ನಶೋಪಾಖ್ಯಾನ ಬರುತ್ತೆ ಅಗಸ್ತ್ಯ ಚರಿತ್ರೆ ಬರುತ್ತೆ ಒಂದೊಂದು ಚರಿತ್ರೆಯು ಅದ್ಭುತವಾದದ್ದು ಇದನ್ನು ಕೇಳಿಕೊಂಡು ಈಗ ಆರು ವರ್ಷ ಸುಮಾರು ಏಳು ವರ್ಷ ಕಾಲ ವನವಾಸವಾಯಿತು ಈ ಕಡೆ ತೀರ್ಥಯಾತ್ರೆಗೆ ಹೋಗಿದ್ದವನು ಇಂದ್ರಲೋಕಕ್ಕೆ ಹೋಗಿದ್ದವನು ಅರ್ಜುನೂ ಬರಲಿಲ್ಲ ಅರ್ಜುನೂ ಬರಲಿಲ್ಲ ಅಂತ ತುಂಬ ಸಂಕಟ ಪಡ್ತಾ ಇದ್ದಾಳೆ ದ್ರೌಪದಿ ದೇವಿ ಪಾಂಡವರು ಮುಂದೆ ಮುಂದಕ್ಕೆ ಹೋಗಿದ್ದಾರೆ ಈ ಹೊತ್ತಿಗೆ ಸರಿಯಾಗಿ ದೇವರ್ಷಿ ನಾರದರು ಅವನ ಆಶ್ರಮಕ್ಕೆ ಬಂದರು ಧರ್ಮರಾಜನ ಆಶ್ರಮಕ್ಕೆ ಗಂಗಾದ್ವಾರದಲ್ಲಿ ಈಗ ಧರ್ಮರಾಜ ಗಂಗಾದ್ವಾರ ಅಂದರೆ ಹರಿದ್ವಾರ ಹರಿದ್ವಾರದಲ್ಲಿ ತಾವು ಹಿಂದೆ ಕೇಳಿದ್ದು ಪುಲಸ್ಥರು ಹಿಂದೆ ಹೇಳಿದ್ದು ಅನೇಕ ಕ್ಷೇತ್ರ ಮಹಾತ್ಮಗಳನ್ನು ಹೇಳ್ತಾರೆ ಶಂಕುವರ್ಣೇಶ್ವರ ದಮಿ ಸಿಂಧೂತ್ತಮ ಭದ್ರತುಂಗ ಪಂಚನದ ಶ್ರೀಕುಂಡ ಕುರುಕ್ಷೇತ್ರ ಇವುಗಳೆಲ್ಲದರ ಮಹಿಮೆಯನ್ನು ಕೇಳ್ತಾ ಕೇಳ್ತಾ ಧರ್ಮರಾಜ ಇನ್ನಷ್ಟು ಮುಂದೆ ಮುಂದಕ್ಕೆ ಹೋಗ್ತಾ ಇರುವಾಗ ಅಲ್ಲೊಂದು ಕಡೆಯಲ್ಲಿ ಅಗಸ್ತ್ಯ ತೀರ್ಥವೆಂಬುದು ಕಣ್ಣಿಗೆ ಕಾಣಿಸುತ್ತೆ ಪುಣ್ಯಾತ್ಮರಾದ ಅಗಸ್ತ್ಯರು ಈ ಲೋಕಕ್ಕೆ ಮಾಡಿದ ಉಪಕಾರಗಳನ್ನೆಲ್ಲ ಕೇಳಬೇಕಯ್ಯ ನೀನು ಧರ್ಮರಾಜ ಎಂಬುದಾಗಿ ಅಲ್ಲಿ ಮಹರ್ಷಿಗಳು ಅಗಸ್ತ್ಯ ಚರಿತ್ರೆಯನ್ನು ಹೇಳ್ತಾರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಗಸ್ತ್ಯರ ಚರಿತ್ರೆಯನ್ನು ನಾವು ನೆನೆಸದೇ ಇದ್ದರೆ ನಮಗೆ ರಾಷ್ಟ್ರ ಒಗ್ಗೂಡುವುದಿಲ್ಲ ಅಂಥ ಅದ್ಭುತವಾದ ಚಾರಿತ್ರ್ಯವುಳ್ಳವರು ಅಗಸ್ತ್ಯ ಚವನ ಅತ್ರಿ ಭೃಗು ಅಂಗೇರಸ ಕಣ್ವ ಇವರೆಲ್ಲರೂ ಮಿಲಿಟೆಂಟ್ ಮಹರ್ಷಿಗಳಾಗಿದ್ದವರು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಅವರು ಸನ್ಯಾಸಿಗಳಲ್ಲ ಗೃಹಸ್ಥರು ಧರ್ಮಶಾಸ್ತ್ರ ತಿಳಿದವರು ರಾಜಕೀಯ ತಿಳಿದವರು ಧರ್ಮವನ್ನು ತಿಳಿದವರು ಸ್ವಾರ್ಥ ತ್ಯಾಗ ಮಾಡಿದವರು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಮಾಡಿದವರು ಚಾಣಕ್ಯನಂತೆ ಇದ್ದವರು ಏನು ಮಾಡಿದರೆ ದೇಶ ಧರ್ಮದಿಂದ ಒಗ್ಗೂಡಬಹುದು ದುಷ್ಟರನ್ನು ಹೇಗೆ ಬಡಿಯಬೇಕು ತಂತ್ರಗಳನ್ನು ಹೇಗೆ ನಿರೂಪಿಸಬೇಕು ವೇದಾಂತದಲ್ಲಿ ಎಷ್ಟು ಪರಿನಿಷ್ಠರು ವೇದದಲ್ಲಿ ಏನು ಎಷ್ಟು ಪರಿನಿಷ್ಠರು ಯೋಗಶಾಸ್ತ್ರದ ಎಷ್ಟು ಪರಿನಿಷ್ಠರೋ ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿಯೂ ರಾಜ್ಯ ಭಾರದಲ್ಲಿಯೂ ಇಹ ಮತ್ತು ಪರದಲ್ಲಿ ಒಂದೇ ರೀತಿಯ ಸೂತ್ರವನ್ನು ಬೆಸೆದ ಮಹಾತ್ಮರಲ್ಲಿ ಅಗಸ್ತ್ಯರು ಪ್ರಾತಸ್ಮರಣೀಯರು ಅಗಸ್ತ್ಯರ ಚರಿತ್ರೆಯಲ್ಲಿ ನಾವು ನಡು ನಡೆಸಬೇಕಾದ್ದು ಬೇಕಾದಷ್ಟು ಅಂಶಗಳಿವೆ ಮತ್ತು ಮೊದಲನೆಯದು ಉತ್ತರ ದಕ್ಷಿಣ ಭಾರತವನ್ನು ಒಗ್ಗೂಡಿಸಿದವರು ಇಲ್ಬಲ ವಾತಾಪಿಗಳನ್ನು ಮುಗಿಸಿದವರು ಸಮುದ್ರವನ್ನು ಆಪೋಷಣ ತೆಗೆದುಕೊಂಡವರು ಪರಶುರಾಮನ ಸಮಕಾಲದವರು ಈಗ ಅಗಸ್ತ್ಯ ಚರಿತ್ರೆಯನ್ನು ಭಕ್ತಿಯಿಂದ ನಾವು ಆಸ್ವಾದಿಸೋಣ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೀ ನಮಃ